ಮುತ್ತುಂಗ ಬೆಳ್ಳಿಗಿರಿ ಹತ್ತಿ ನೋಡೋಣ ನಾವು ಗೌರಿ ಶಂಕರಗೆ ನಮಿಸೋಣ ಗೌರಿ ಶಂಕರಗೆ ನಮಿಸುತ್ತ ನಾವೆಲ್ಲ ಧವಳ ಹಿಮಾಸವಿ ಕವಿಯೋಣ ಗೌರಿ ಶಂಕರಗೆ ನಮಿಸುತ್ತ ನಾವೆಲ್ಲ ಧವಳ ಹಿಮಾಸವಿ ಸವಿಯೋಣ ಶಿವರಾತ್ರಿಯ ಜಾಗರಣೆ ಮಾಡೋಣ ಬನ್ನಿ ಶಿವನಾಮ ಶಕ್ತಿಯಿಂದ ಮಡಿಸೋಣ ಶಿವರಾತ್ರಿ ಜಾಗರಣೆ ಮಾಡೋಣ ಬನ್ನಿ ಶಿವನಾಮ ಭಕ್ತಿಯಿಂದ ಭಜಿಸೋಣ ಸುತ್ತಮುತ್ತಲ್ಲ ಉದ್ದುದ್ದ ಬೆಳ್ಳಿ ಬೆಟ್ಟ ಬಾನ ಮುತಿಕ್ಕಿ ನಿಂತಾವೆ ಬಾನ ಮುತಿಕ್ಕಿ ನಿಂತಾವೆ ಕೈಲಾಸ ಗಿರಿಯನ್ನು ನೆನಪಿಗೆ ತರುತ್ತವೆ ಬಾನ ಮುತಿ ನಿಂತಾವೆ ಗಿರಿಯನ್ನು ನೆನಪಿಗೆ ತರುತ್ತಾವೆ ಶಿವರಾತ್ರಿಯ ಜಾಗರಣೆ ಮಾಡೋಣ ಬನ್ನಿ ಶಿವನಾಮ ಭಕ್ತಿಯಿಂದ ಭಜಿಸೋಣ ಕತ್ತೆತ್ತಿ ನೋಡಲು ಬಾನಲ್ಲ ನೀಲಿ ಬಣ್ಣ ಹಚ್ಚಿಕೊಂಡಂತೆ ಕಾಣುತ್ತದೆ ಹಚ್ಚಿಕೊಂಡಂತೆ ಕಾಣುತ್ತೆ ಆದರೂ ಬೆಳ್ಳಿ ಮೋಡ ತೇಲಿ ಬಂದು ಹೋಗುತ್ತಾವೆ ಬೆಳ್ಳಿ ಮೋಡ ತೇಲಿ ಬಂದು ಹೋಗುತ್ತಾವೆ ಶಿವರಾತ್ರಿ ಜಾಗರಣೆ ಮಾಡೋಣ ಬನ್ನಿ ಶಿವನಾಮ ಭಕ್ತಿಯಿಂದ ಭಜಿಸೋಣ ಎತ್ತೆತ್ತ ನೋಡಲು ಸುತ್ತಲ್ಲ ಮೌನ ತನ್ಮಯ ಭಾವ ತರುತ್ತದೆ ತನ್ಮಯ ಭಾವ ತರುತ್ತದೆ ಮನಸ್ಸಿಗೆ ನೆಮ್ಮದಿ ಆಗ ಸಿಗುತ್ತದೆ ಶಿವರಾತ್ರಿ ಜಾಗರಣೆ ಮಾಡೋಣ ಬನ್ನಿ ಶಿವನಾಮ ಭಕ್ತಿಯಿಂದ ಭಜಿಸೋಣ ಒಂದಾಗಿ ಸೇರಿ ಕೂಗಿ ಒಕ್ಕೋರಲಿಂದ ಗೌರಿ ಶಂಕರಗೆ ಜಯವೆಂದು ಗೌರಿ ಶಂಕರಗೆ ಜಯವೆಂದು ಬನ್ನಿ ಬೆಳಗೂರು ಹನುಮಗೆ ಶರಣೆಂದು ಶ್ರೀಪಾದ ಶಿವನಿಗೆ ಶರಣೆಂದು ಶಿವರಾತ್ರಿಯ ಜಾಗರಣೆ ಮಾಡೋಣ ಬನ್ನಿ ಶಿವನಾಮ ಭಕ್ತಿಯಿಂದ ಭಜಿಸೋಣ ಶಿವನಾಮ ಭಕ್ತಿಯಿಂದ ಭಜಿಸೋಣ ಬನ್ನಿ ಶಿವರಾತ್ರಿ ಜಾಗರಣೆ ಮಾಡೋಣ ಶಿವರಾತ್ರಿ ಜಾಗರಣೆ ಮಾಡೋಣ